ಲೆಸನ್ ಫೋರ್ ಇದು ನಿನ್ ಮಗುನ ಇದು ನಿನ್ ಮಗುನ ಹೌದು ಇದು ನನ್ ಮಗು ಹೌದು ಇದು ನನ್ ಮಗು ಇದ್ರ ಹೆಸರೇನು ಇದ್ರ ಹೆಸರೇನು ಇದ್ರ ಹೆಸರು ಶುಭ ಇದ್ರ ಹೆಸರು ಶುಭ ಅವಳು ಯಾರು ಯಾರು ನಿಮ್ ತಂಗಿನಾ ನಿಮ್ ತಂಗಿನ ಅಲ್ಲ ಅವಳು ನನ್ನ ತಂಗಿ ಅಲ್ಲ ನನ್ನ ಅಕ್ಕ ಅಲ್ಲ ಅವಳು ನನ್ನ ತಂಗಿ ಅಲ್ಲ ನನ್ನ ಅಕ್ಕ ಏನದು ಕಾದಂಬರಿನಾ ಏನದು ಕಾದಂಬರಿನಾ ಹೌದು ಅದು ಕಾದಂಬರಿ ಹೌದು ಅದು ಕಾದಂಬರಿ ಅದ್ರ ಹೆಸರೇನು ಅದ್ರ ಹೆಸರೇನು ಹಂಸಗೀತೆ ಹಂಸಗೀತೆ ಅದು ತರಾಸು ಅವ್ರ ಕಾದಂಬರಿ ಅಲ್ವಾ ಅದು ತರಾಸು ಅವರ ಕಾದಂಬರಿ ಅಲ್ವಾ ಹೌದು ಹೌದು ಅದು ನಿಮ್ ಪುಸ್ತಕನ ಅದು ನಿಮ್ ಪುಸ್ತಕನ ಅಲ್ಲ ಅದು ನನ್ ಪುಸ್ತಕ ಅಲ್ಲ ಅದು ಅವಳ ಪುಸ್ತಕ ಅಲ್ಲ ಅದು ನನ್ ಪುಸ್ತಕ ಅಲ್ಲ ಅದು ಅವಳ ಪುಸ್ತಕ ಏನ್ ಶುಭ ಇದ್ ನಿನ್ ನಾಯಿನಾ ಏನ್ ಶುಭ ಇದು ನಿನ್ನ ಹೌದು ಮಾಮಿ ಹೌದು ಮಾಮಿ ಇದ್ರ ಹೆಸರೇನು ಶುಭ ಇದ್ರ ಹೆಸರೇನು ಶುಭ ಇದ್ರ ಹೆಸರಾ ಇದ್ರ ಹೆಸರಾ ಇದರ ಹೆಸರು ಪಿಂಕಿ ಇದರ ಹೆಸರು Pinki drills repetition drill repeat after me ಇದು ನಿನ್ ಮಗುನಾ ಇದು ನಿನ್ ಮಗುನಾ ಅದು ನಿಮ್ ಪುಸ್ತಕನಾ ಅದು ನಿಮ್ ಪುಸ್ತಕನಾ ಇದು ನಿನ್ನಾಯಿನಾ ಇದು ನಾಯಿನ ಅದು ನಿಮ್ ಕಾಲೇಜಾ ಅದು ನಿಮ್ ಕಾಲೇಜಾ ಇದು ಅವ್ರ ಕಾರ ಇದು ಅವ್ರ ಕಾರ ಹೌದು ಇದು ನನ್ ಮಗು ಹೌದು ಇದು ನನ್ ಮಗು ಹೌದು ಇದು ನನ್ ಪುಸ್ತಕ ಹೌದು ಇದು ನನ್ ಪುಸ್ತಕ ಹೌದು ಇದು ನನ್ ಕಾರು ಹೌದು ಇದು ನನ್ ಕಾರು ಅಲ್ಲ ಇದು ನನ್ ಮಗು ಅಲ್ಲ ಅಲ್ಲ ಇದು ನನ್ ಮಗು ಅಲ್ಲ ಅಲ್ಲ ಇದು ನನ್ನ ಪುಸ್ತಕ ಅಲ್ಲ ಅವ್ರ ಪುಸ್ತಕ ಅಲ್ಲ ಇದು ನನ್ನ ಪುಸ್ತಕ ಅಲ್ಲ ಅವ್ರ ಪುಸ್ತಕ ಅಲ್ಲ ಅವಳು ನನ್ನ ತಂಗಿ ಅಲ್ಲ ಅಕ್ಕ ಅಲ್ಲ ಅವಳು ನನ್ನ ತಂಗಿ ಅಲ್ಲ ಅಕ್ಕ ಇದು ನಿನ್ ಮಗುನಾ ಇದು ನಿನ್ ಮಗುನಾ ಹೌದು ಇದು ನನ್ನ ಮಗು ಹೌದು ಇದು ನನ್ ಮಗು ಅಲ್ಲ ಇದು ನನ್ ಮಗು ಅಲ್ಲ ಅಲ್ಲ ಇದು ನನ್ ಮಗು ಅಲ್ಲ ಇದು ಮಗು ಇದು ಮಗು ಇದರ ಹೆಸರು ಶುಭ ಇದರ ಹೆಸರು ಶುಭ ಇದು ನಾಯಿ ಇದು ನಾಯಿ ಇದರ ಹೆಸರು ಪಿಂಕಿ ಇದರ ಹೆಸರು ಪಿಂಕಿ ಇದು ಪುಸ್ತಕ ಇದು ಪುಸ್ತಕ ಇದರ ಹೆಸರು ಹಂಸಗೀತೆ ಇದರ ಹೆಸರು Hamsageethe build up drill model Shubha ಹೆಸರು ಶುಭ ಇದರ ಹೆಸರು ಶುಭ ನಾವು ಬಿಲ್ಡಪ್ ಕವಿತಾ ಹೆಸರು ಕವಿತಾ ಇವಳ ಹೆಸರು ಕವಿತಾ ಹಂಸಗೀತೆ ಹೆಸರು ಹಂಸಗೀತೆ ಇದರ ಹೆಸರು ಹಂಸಗೀತೆ ಮಾಡೆಲ್ ಪುಸ್ತಕಾನ ನಿಮ್ಮ ಪುಸ್ತಕಾನ ಅದು ನಿಮ್ಮ ಪುಸ್ತಕಾನ ನಾವು ಬಿಲ್ಡಪ್ ಕಾಲೇಜ ನಿಮ್ಮ ಕಾಲೇಜ ಅದು ನಿಮ್ಮ ಕಾಲೇಜ ಹಾಸ್ಟೆಲಾ ನಿಮ್ಮ ಹಾಸ್ಟೆಲ್ಲ ಅದು ನಿಮ್ಮ ಹಾಸ್ಟೆಲ್ಲ ಮಾಡೆಲ್ ಅಲ್ಲ ಕಾದಂಬರಿ ಅಲ್ಲ ನನ್ನ ಕಾದಂಬರಿ ಅಲ್ಲ ಅದು ನನ್ನ ಕಾದಂಬರಿ ಅಲ್ಲ ಅಲ್ಲ ಅದು ನನ್ನ ಕಾದಂಬರಿ ಅಲ್ಲ ನಾವು ಬಿಲ್ಡಪ್ ತಂಗಿ ತಂಗಿ ಅಲ್ಲ ನನ್ನ ತಂಗಿ ಅಲ್ಲ ಅವಳು ನನ್ನ ತಂಗಿ ಅಲ್ಲ ಅಲ್ಲ ಅವಳು ನನ್ನ ತಂಗಿ ಅಲ್ಲ ಮಗು ಮಗು ಅಲ್ಲ ನನ್ನ ಮಗು ಅಲ್ಲ ಅದು ನನ್ನ ಮಗು ಅಲ್ಲ ಅಲ್ಲ ಅದು ನನ್ನ ಮಗು ಅಲ್ಲ ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡೆಲ್ ಇದು ನನ್ನ ಪುಸ್ತಕ ಇದು ನನ್ನ ಪುಸ್ತಕ ಅಲ್ಲ ನೌ ಟ್ರಾನ್ಸ್ಫಾರ್ಮ್ ಇದು ನನ್ನ ಮಗು ಇದು ನನ್ನ ಮಗು ಅಲ್ಲ ಅದು ಅವಳ ಪುಸ್ತಕ ಅದು ಅವಳ ಪುಸ್ತಕ ಅಲ್ಲ ಅವಳು ನನ್ನ ತಂಗಿ ಅವಳು ನನ್ನ ತಂಗಿ ಅಲ್ಲ ಮಾಡೆಲ್ ಹೌದು ಇದು ನನ್ನ ಪುಸ್ತಕ ಇದು ನಿಮ್ಮ ಪುಸ್ತಕನಾ ನೌ ಟ್ರಾನ್ಸ್ಫಾರ್ಮ್ ಹೌದು ಅದು ನನ್ನ ಮಗು ಇದು ನಿನ್ನ ಮಗುನಾ ಹೌದು ಅವಳು ಜವಾನಿ ಅವಳು ಜವಾನಿನಾ ಹೌದು ಅವಳು ಅವನ ತಂಗಿ ಅವಳು ಅವನ ತಂಗಿನ ಸಬ್ಸ್ಟಿಟ್ಯೂಷನ್ ಡ್ರಿಲ್ ಮಾಡೆಲ್ ಇದು ನನ್ನ ಮಗು ಪುಸ್ತಕ ಇದು ನನ್ನ ಪುಸ್ತಕ ನಿಮ್ಮ ಇದು ನಿಮ್ಮ ಪುಸ್ತಕ ಅದು ಅದು ನಿಮ್ಮ ಪುಸ್ತಕ ನಾವು ಸಬ್ಸ್ಟಿಟ್ಯೂಟ್ ಅವಳು ನನ್ನ ತಂಗಿ ನಾದಿನಿ ಅವಳು ನನ್ನ ನಾದಿನಿ ರಮಾ ರಮಾ ನನ್ನ ನಾದಿನಿ ಅವರ ರಮಾ ಅವರ ನಾದಿನಿ ಇದು ಯಾರ ಪುಸ್ತಕ ಯಾವ ಇದು ಯಾವ ಪುಸ್ತಕ ಕಾದಂಬರಿ ಇದು ಯಾವ ಕಾದಂಬರಿ ಅದು ಅದು ಯಾವ ಕಾದಂಬರಿ